ಕೆಸರುಗದ್ದೆ ನೀರು ಬೇರೆ ಹಾಕಿ ಉಳಿತಾರೆ ಎರಡು ಮೂರು ನಾಲ್ಕು ಸಲ ಉಳಿತಾರೆ ಅದು ದೂರದಿಂದ ನೋಡಿದ್ರೆ ಒಳ್ಳೆ ಕಾಫಿ ಪುಡಿ ಇದ್ದಾಗಿರುತ್ತೆ ಅದು ಎಷ್ಟು ಜನ ಗೊತ್ತಿದ್ದಾರೆ ನೀವು ಹೇಳ್ತೀರಿ ಆ ಅನ್ನ ಉಣ್ಣವಾಗ ಸುಖವಾಗಿರುತ್ತೆ ರೈತರ ಶ್ರಮ ನಿಮಗೆ ತಿಳಿಯೋದಿಲ್ಲ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಭೂಮಿ ಬೆಲೆ ಗೊತ್ತಿಲ್ಲ ಇದು ಅನ್ಡಿವೈನ್ ಡೆವಿಲಿಶ್ ಎಕಾನಮಿ ಮಾಡಿ ಕೂರಿಸಿದ್ದೇವೆ ಅದರಲ್ಲಿ ಧರ್ಮ ಬೇಕು ದೇವರು ಬೇಕು ರೈತ ಹಸನಾಗಿ ಭೂಮಿಯನ್ನು ಉತ್ತು ಒಳ್ಳೆಯ ತಳಿ ಬೀಜಗಳನ್ನು ತಂದು ಶೇಖರಿಸಿ ಪರಿಶುದ್ಧವಾದದ್ದನ್ನು ತಾನೇ ಬಿತ್ತಿ ಅದಕ್ಕೆಲ್ಲ ನೀರನ್ನು ಕಟ್ಟಿ ಗೊಬ್ಬರವನ್ನು ಹಾಕಿ ಗೊಬ್ಬರವನ್ನು ನೀರನ್ನು ಭೂಮಿಯನ್ನು ದುರುಪಯೋಗ ಮಾಡಿಕೊಂಡು ಹುಟ್ಟಿ ಬರತಕ್ಕ ಕಳೆಗಳನ್ನು ಮತ್ತೆ ಮತ್ತೆ ಮತ್ತೆ ದಿವಸ ಕೇಳ್ತಾ ಕೃಷಿ ಎನ್ನುವುದು ಟ್ವೆಂಟಿ ಫೋರ್ ಅವರ್ಸ್ ಜಾಬ್ ಹನ್ನೆರಡು ತಿಂಗಳ ಕೆಲಸ ಕೃಷಿ ಕಡಗುಪೇಕ್ಷೆಯಲ್ಲಿ ಇದರ ನೀತಿಯಲ್ಲಿ ಉಪೇಕ್ಷೆ ಮಾಡಿದರೆ ಹೋಗುತ್ತೆ ರೈತರು ಹೊಲ ಬಿಟ್ಟು ಗದ್ದೆ ಬಿಟ್ಟು ಹೊರಗೆ ಬರೋದಿಲ್ಲ ಹೊರಗೆ ಬಾರಯ್ಯ ಇಲ್ಲ ಸ್ವಾಮಿ ಗದ್ದೆ ನೋಡಬೇಕು ನೀರು ಕಟ್ಟಬೇಕು ಜ್ವರ ಆಯಿತು ಚಳಿ ಆಯಿತು ಮಗನ ಕಳಿಸ್ತಾನೆ ಹೆಂಡತಿ ಮಕ್ಕಳು ರೈತನ ಕುಟುಂಬ ಎಲ್ಲರೂ ದುಡಿತಾರೆ ಅದಕ್ಕೆ ಹಾಲಿಡೇ ಅನ್ನೋದಿಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಸ್ವಾಮಿ ಹಕ್ಕಿಗಳು ಬಂದು ಬೆಳ್ಳಕ್ಕಿಗಳು ನೀವು ಏನು ತೆನೆ ಬರ್ತಾ ಇದೆ ಭತ್ತ ಎಲ್ಲ ತಿಂದು ಹೋಯಿತು ಹೋದ ರೈತ ಕವಣೆ ತೊಗೊಂಡು ಹೋಗ್ತಾನೆ ಕ್ಯಾಟ್ಬಿಲ್ ತಗೊಂಡು ಬೆದ್ರಗೊಂಬೆಗಳನ್ನಲ್ಲಲ್ಲಿ ಅಲ್ಲಲ್ಲಿ ಹಾಕಿ ಒಂದು ಬೆಳೆ ಬೆಳೆಯುವುದಕ್ಕೆ ಒಬ್ಬ ರೈತ ಎಷ್ಟು ಕಷ್ಟವನ್ನು ಪಡ್ತಾನೆ <clears throat> ಒಂದು ಜೀವಾತ್ಮ ಅರಳಿ ವಿಕಸಗೊಂಡು ತನ್ನ ಪಾದ ಸೇರುವ ತನಕ ಭಗವಂತನು ಅಷ್ಟು ವ್ಯವಸಾಯದಲ್ಲಿ ಕಷ್ಟವನ್ನು ಪಡ್ತಾನೆ ಈ ಹೋಲಿಕೆ ಕೊಡ್ತಾ ಇದ್ದಾರೆ ಅದರಲ್ಲಿ ದಯಾಪಾತ್ರವೇನು ಸಮಯೋ ಸಮಯೋವರತೈ ತವ ಪ್ರವಾಹೈ ದಯ ಎಂಬುದು ಮಳೆ ಎಂದರು ಇಲ್ಲಿ ಭಗವಂತನೆಂಬುವನು ರೈತ ರೈತ ಹೊಲ ಉಳಿತಾನೆ ಮಳೆ ಬೆಳೆದಿದ್ರೆ ಏನು ಮಾಡ್ತೀರಿ ಸಮಯೋಪನತೈ ಪ್ರವಾಹೈ ಸಮಯಕ್ಕೆ ಸರಿಯಾಗಿ ಮಳೆ ಬರಬೇಕು ಅನುಕಂಪೆ ಕೃತ ಸಂಪ್ಲವ ಧರಿತ್ರಿ ಭೂಮಿಯನ್ನು ನೀನು ನೆನೆಸ್ತೀಯೇ ಕೃತ ಸಂಪ್ಲವ ಕೊಚತೀಯೇ ಶರಣಾಗತ ಸಸ್ಯ ಮಾಲಿನೀಯಂ ವೃಷಶೈಲೇಶ ಕೃಷಿ ಸಮಯ ವಿಶೇಷ ಸಮಯೋಪನತೈ ಮಳೆ ಬರಬೇಕು ಹ್ಯಾಕ್ ಬರಬೇಕು ಮಳೆ ಮಳೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ ರೈನ್ ಹಾರ್ವೆಸ್ಟಿಂಗ್ ಅಂತ ಒಂದೊಂದ್ರು ಮಾಡ್ತೀರಾ ಬೆಂಗಳೂರಲ್ಲಿ ಮಳೆ ನೀರನ್ನು ಶೇಖರಿಸಿಡಬೇಕು ಎಲ್ಲಿ ಭೂಮಿಯಲ್ಲಿಡಬೇಕು ಭೂಮಿ ಎಲ್ಲ ಗಲೀಜಾಗಿದೆ ಎಲ್ಲಿಡ್ತೀರಿ ಅದನ್ನು ಪಟ್ಟದಲ್ಲಿ ಮಾಡೋಕ್ಕಾಗೋದಿಲ್ಲ ಹಳ್ಳಿಯವ್ರಿಗೆ ಹೇಳಬೇಕು ನೀವು ಕೂಡಿಸಿಡಿ ನಮಗೆ ಕೊಡಿ ಅಂತ ಹೇಳಬೇಕು ನಾ ಕೂಡಿಸಿಟ್ಟು ನಿನಗೆ ಯಾಕೆ ಕೊಡಬೇಕು ಅಂತ ಅವ್ರಿಗೆ ಹೇಳ್ತಾರೆ ಜಗಳ ತರೋದಕ್ಕೆ ದಾರಿ ಏನು ಮಾಡಿದರೂ ಮನುಷ್ಯರ ಪ್ರೋಗ್ರಾಮ್ ಮನುಷ್ಯ ಮನುಷ್ಯರಲ್ಲಿ ಜಗಳ ಉಂಟಾಗುತ್ತೆ ಆದರೆ ದೇವರು ಏನು ಮಾಡ್ತಾನೆ ಅಂದರೆ ಎಲ್ಲಿ ಧರ್ಮ ಇದೆ ನೀತಿ ಇದೆ ತನ್ನನ್ನು ಜನ ಮರೆತಿಲ್ಲ ಅಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆಯನ್ನು ಕೊಡ್ತಾನೆ ಈ ಮಳೆಗಳು ಇಪ್ಪ ಇಪ್ಪತ್ತೇಳು ನಕ್ಷತ್ರಕ್ಕೆ ಮಳೆಗಳನ್ನು ಹೇಳ್ತಾರೆ ಹಳ್ಳಿಗಳಲ್ಲಿ ಒಂದೊಂದು ಮಳೆಯ ಗುಣವನ್ನು ಒಂದೊಂದು ಹೇಳ್ತಾರೆ ಹಸ್ತ ಅಂತ ಒಂದು ಮಳೆ ರೈತರು ಏನು ಹೇಳ್ತಾರೆ ಗೊತ್ತಂತೆ ತಾಯಿಗೆ ಹಸ್ತ ಪ್ರಮಾಣ ಮಾಡಿ ಕೊಡ್ತದಂತೆ ಈ ಮಳೆ ನಾನು ಖಂಡಿತ ಬರ್ತೇನೆ ಹಸ್ತದ ಮಳೆ ಬರೋ ಹೊತ್ತಿಗೆ ತೆನೆ ಮೇಲಕ್ಕೆ ಬರ್ತಾ ಇರುತ್ತೆ ಆವಾಗ ಒಂದು ಸಣ್ಣ ಮಳೆ ಬೇಕು ಚಿತ್ತೆ ಅಂತ ಒಂದು ಮಳೆ ಕುರುಡು ಚಿತ್ತೆ ಅಂತ ಹೇಳ್ತಾರೆ ಈ ವರ್ಷ ತುಂಬ ಅವಾಂತರವನ್ನು ಮಾಡಿಬಿಡ್ತು ಹಾಗೆ ಪುನರ್ವಸು ಪುಷ್ಯ ದೊಡ್ಡ ಹೂಸಲು ಚಿಕ್ಕ ಹೂಸಲು ಹಳ್ಳಿಯಲ್ಲಿ ಇದೆಲ್ಲ ಬೇರೆ ಬೇರೆ ಹೆಸರು ಹೇಳ್ತಾರೆ ಅದಕ್ಕೆ ಒಂದೊಂದು ಮಳೆಯಲ್ಲಿ ಒಂದೊಂದು ಗುಣ ಕಂಡಿದ್ದಾರೆ ಅದು ಆ ಹೊತ್ತಿಗೆ ಬಂದರೆ ರೈತ ತುಂಬ ಪ್ರಸನ್ನವಾಗಿರ್ತಾನೆ ಮೊದಲು ಭೂಮಿ ಉಳುವುದಕ್ಕೆ ಅಷ್ಟು ಬೇಕು ಅಷ್ಟು ಮಳೆ ಬರಬೇಕು ಉತ್ತ ಮೇಲೆ ಯಾಕೆ ಮಳೆ ಭೂಮಿಯಲ್ಲಿ ಬೀಳದೇನೆ ಇದ್ರೆ ಎತ್ತುಗಳು ಒದ್ದಾಡಿ ಬಿಡುತ್ತೆ ಭೂಮಿ ಉಳೋಕ್ಕಾಗೋದಿಲ್ಲ ಉತ್ತ ಮೇಲೆ ಬಿತ್ತನೆಗೆ ಎಷ್ಟು ಬೇಕು ಅಷ್ಟೇ ಮಳೆ ಬೇಕು ಬಿತ್ತನೆ ಆದ ಮೇಲೆ ಸಸ್ಯಗಳ ಮೇಲೆ ಬರೋದಕ್ಕೆ ಎಷ್ಟು ಬೇಕು ಅಷ್ಟೇ ಬೇಕು ಭತ್ತ ಹಾಕಿದರೆ ಆ ಸಸಿಗಳು ತುಂಬ ದಿವಸ ನೀರಲ್ಲಿ ನೆನೆಯಬೇಕಲ್ಲ ಪಾತಿ ಕಟ್ಟುವುದಕ್ಕೆ ಅಷ್ಟೇ ನೀರು ಬೇಕು ಕೊಯ್ಲಿಗೆ ಬರುವಾಗ ಮಳೆ ಬರಬಾರದು ಮಳೆ ಬರೋದಕ್ಕೆ ಕಾಲ ಮಳೆ ಬರದೇ ಇರುವುದಕ್ಕೆ ಕಾಲ ದಯಾದೇವಿಗೆ ಈ ಪ್ರಪೋರ್ಷನ್ ಗೊತ್ತಂತೆ ಜೀವರಾಶಿಗಳು ಬದುಕುವುದು ಹೇಗೆ ಯಾವಾಗ ಎಷ್ಟು ಮಳೆ ಕೊಡಬೇಕು ತಿಂಗಳ್ ಮುಮ್ಮಾರಿ ಪೈದು ಓಂಗು ಪೆರಂ ಶನ್ಯಲ್ಲೂಡು ಕಯಲುಗಳ ಈ ಭಾಷಣ ಆಗಿದೆ ನೋಡಿ ಮಳೆ ಕಣ್ಣ ಒಂದು ನೀ ಕೈ ಕರವೇಲ್ ಆಳಿಯುಳ್ ಬುಕ್ಕು ಮುಹುಂದಿ ಕೊಡಾರ್ತು ಏರಿ ஊழி முதல்வன் உருவம் போல் ಮೈ ಕರುತ್ತು ಈ ತಿರುಪಾವೆ ಪಾಶರ ಇದು ಕೃಷ್ಣನನ್ನೇ ಮಳೆ ದೇವತೆಯನ್ನು ವರ್ಣನೆ ಮಾಡಿಬಿಟ್ಲು ಅದನ್ನೆಲ್ಲ ಸೇರಿಸಿ ಹೇಳ್ಬೋದು ಒಂದು ಪಾಶರಾನೇ ಹತ್ತು ದಿವಸ ಹೇಳ್ಬೋದು ಸಮಯೋಪನತೈ ತಾಯಿಯಾದವಳಿಗೆ ಮಗುವಿಗೆ ಶಿಕ್ಷೆ ರಕ್ಷೆ ಯಾವಾಗ ಎಷ್ಟು ಮಾಡಬೇಕು ಅಂತ ಪ್ರಪೋರ್ಷನ್ ಗೊತ್ತಿರಬೇಕು ಸಮಯೋಪನತೈ ಎರಡೇಟ್ ಹೆಚ್ಚಿಗೆ ಹಾಕ್ಬಿಟ್ರೆ ಮಗು ಮನೆ ಬಿಟ್ಟು ಹೋಗ್ಬಿಡ್ತಾನೆ ತುಂಬ ಶಿಕ್ಷೆ ಮಾಡಬಾರದು ಬೆದರಿಸಬೇಕು ಬೆದರಿಸಿ ತುಂಬ ನೊಂದುಕೊಂಡು ಡಿಫಿಡೆನ್ಸ್ ಬಂದು ನನಗೆ ಓದೋಕ್ಕಾಗೋದಿಲ್ಲ ಪೆದ್ದ ಅಂತ ಮಾಡಿಬಿಟ್ಟಿದ್ದಾರೆ ಅಂದ್ಕೊಂಡು ಹೊತ್ತಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು ಬಿಸ್ಕತ್ ಕೊಡಬೇಕು ಚಾಕ್ಲೇಟ್ ಕೊಡಬೇಕು ಒಳ್ಳೆ ಆಹಾರ ಕೊಡಬೇಕು ಬಾದಾಮಿ ಹಲ್ವಾ ಕೊಡಬೇಕು ನೆನ್ನೆ ಹೊಡೆದು ಬಿಟ್ಟೆ ಮಗು ಕೆಟ್ಟ ಕೈಯಪ್ಪ ಇದು ನೋಡಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೇನೆ ಮಗು ಅಳುತ್ತೆ ಇದು ಸಮಯೋಪನತೈ ಪ್ರವಾಹಿ ಪ್ರವಾಹ ಅಂದರೆ ಮಳೆ ಇಲ್ಲಿ ಮೇಲಿಂದ ಸುರಿಯುತ್ತೆ ಅನುಕಂಪೆ ಸಂಪ್ಲವ ಆಧರಿತ್ರಿ ಅಕಾಲದ ಮಳೆ ಸಕಾಲದಲ್ಲಿ ಬರೆದಿದ್ರು ಮಳೆ ಅತಿವೃಷ್ಟಿಯಿಂದ ಮಳೆ ಅಲ್ಪವೃಷ್ಟಿಯಿಂದ ಮಳೆ ಇದೆಲ್ಲ ಅನರ್ಥಕರ ಅಕಾಲದಲ್ಲಿ ಬಂದ್ರೆ ದೀಪಾವಳಿ ಹೊತ್ತಲ್ಲಿ ಇನ್ನೇನು ಪೈರು ಚೆನ್ನಾಗಿ ಬಂದಿರುತ್ತೆ ನೋಡಿ ಮಳೆ ಕೊಚ್ಚಿಬಿಟ್ಟು ತಮಿಳುನಾಡಲ್ಲಿ ಹಾವಳಿ ಸೈಕ್ಲೋನ್ ದೀಪಾವಳಿ ಉತ್ಸವ ನಡೀತಿದೆ ಕಂಚಿ ವರದರಾಜಸ್ವಾಮಿಗೆ ಎಪ್ಪತ್ತನೇ ಇಸ್ವಿಯಲ್ಲಿ ಹೋಗಿದ್ದು ಸೇತುವೆ ಯಾತ್ರೆ ಏನು ಮಳೆ ಹೊಡೆದಿದೆ ದೇವ ಉತ್ಸವ ಹೊರಗೆ ಬರೋ ಹಾಗಿಲ್ಲ ಪ್ರಬಂಧಗೋಷ್ಠಿ ನಿಂತ ಕಡೆಯೇ ನಿಂತಿದ್ದಾರೆ ನಮ್ಗೆ ಊರು ಸುತ್ತಿ ನೋಡಬೇಕು ಅವಕಾಶವಿಲ್ಲ ಆಮೇಲೆ ಯಾವುದೋ ಹಳ್ಳಿಗೆ ಹೋಗ್ತೇವೆ ಯಾರು ಮನೆಯಲ್ಲಿ ನೋಡಿದ್ರು ಎಲ್ಲೆಲ್ಲಿ ಜಾಗದಲ್ಲಿ ಹಸಿ ಭತ್ತ ಒಣಗಾಕಿದ್ದಾರೆ ಪಾಪ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಹಾಗಾಗಬಾರದು ದಯಾ ಇದು ಪ್ರಾಕೃತ ಮಳೆ ಪರ್ಜನ್ಯ ದೇವತೆಗೆ ಪ್ರಜ್ಞೆ ಇಲ್ಲ ಪರ್ಜನ್ಯ ಯಪ್ರಗಾಯಥ ಭಾಗವತರಿರಬೇಕು ಊರಲ್ಲಿ ಆ ಮಳೆ ದೇವತೆ ಬಂದು ಕೇಳುತ್ತಂತೆ ಮಳೆ ಸಾಕ ಮಳೆಯನ್ನು ಸ್ವಲ್ಪ ಕೊಡಲ ಎಂಬುದಾಗಿ ತೇ ಅಸ್ಮೈ ಬಲಿಮಾವಹಂತಿ ಭಕ್ತರಿದ್ದ ಕಡೆ ಮಳೆ ದೇವತೆ ಅಂಜುತ್ತಂತೆ ಹಾಗೆ ದಯಾದೇವಿ ಸಮಯೋಪನತೈ ತವ ಪ್ರವಾಹೈ ಅನುಕಂಪೇ ಕೃತ ಸಂಪ್ಲವ ಧರಿತ್ರಿ ಧರಿತ್ರಿ ಅಂದರೆ ಭೂದೇವಿ ಭೂದೇವಿ ದಯಾದೇವಿಯ ವಶ ಭೂಮಿ ಬೆಳೆ ಕೊಡಬೇಕಾದ್ರೆ ದಯೆ ಮಳೆ ರೂಪದಲ್ಲಿ ಬರಬೇಕು ಹೇಳಿ ಭೂದೇವಿ ಹೆಚ್ಚು ದಯಾದೇವಿ ಹೆಚ್ಚೋ ಶ್ರೀದೇವಿ ಹೆಚ್ಚೋ ದಯಾದೇವಿ ಹೆಚ್ಚೋ ಶರಣಾಗತ ಸಸ್ಯ ಮಾಲಿನೀಯಂ ಶರಣಾಗತರನ್ನೋದು ಸಸ್ಯ ಮಾಲಿನಿ ಎಲ್ಲಿ ನೋಡಿದರು ಸುಜಲಾಂ ಸುಫಲಾಂ ಹೇಳ್ತೇವಲ್ಲ ರಾಷ್ಟ್ರಗೀತೆಯಲ್ಲಿ ಶರಣಾಗತರೆಂಬ ಸಸ್ಯಗಳನ್ನು ಭಗವಂತ ನೆಟ್ಟಿದ್ದಾನೆ ನಿಜ ಕ್ಷೇಮ ಕೃಷಿ ಕೃಷಿವಲ ವೃಷಶೈಲೇಶ ಕೃಷಿ ಬಲಂಧಿನೋತಿ ಈ ಫಲವೆಲ್ಲ ಭಗವಂತನಿಗೆ ಹೋಗ ಸೇರುತ್ತೆ ಸಮಯ ವಿಶೇಷ ಅಂದ್ರಲ್ಲ ನಾಳೆ ಇನ್ನಷ್ಟು ಹೇಳ್ತೇನೆ ಒಬ್ಬನಿಗೆ ಪ್ರಪತ್ತಿ ಮಾಡಬೇಕು ಅನ್ನೋ ಬುದ್ಧಿ ಬರ್ತದಲ್ಲ ಅದು ದಯಾದೇವಿ ಅನುಗ್ರಹ ಮಾಡುವ ಮಳೆ ಅಕಾಲದಲ್ಲಿ ಪ್ರಪತ್ತಿ ಬುದ್ಧಿ ಒಬ್ಬನಿಗೆ ಬರಬಹುದು ಸಕಾಲ ಬಂದರೂ ಒಬ್ಬನಿಗೆ ಪ್ರಪತ್ತಿ ಬುದ್ಧಿ ಬರದೇ ಹೋಗಬಹುದು ಈ ವೈಷಮ್ಯದಿಂದ ಲೋಕ ಹಾಳಾಗಿ ಹೋಗುತ್ತೆ ಪ್ರಾಣ ಹೋಗ್ತಾ ಇದೆ ಒಬ್ಬ ಮನುಷ್ಯನಿಗೆ ಪ್ರಪತ್ತಿ ಮಾಡಬೇಕು ಅಂತ ಬುದ್ಧಿ ಬರಲಿಲ್ಲ ಏಳು ವರ್ಷದ ಮಗು ಹೇಳ್ತು ಸನ್ಯಾಸಿ ಆಗ್ತೇನೆ ಹೊರಟ ಎಂಬುದಾಗಿ ಇಲ್ಲಿ ಮನೆ ಹಾಳಾಗುತ್ತೆ ಅಲ್ಲಿ ಅವನು ಹಾಳಾಗ್ತಾನೆ ದಯಾದೇವಿ ಯಾರಿಗೆ ಎಂಥ ಬುದ್ಧಿ ಕೊಡಬೇಕು ಚಾತುರ್ ವರ್ಣಗಳಲ್ಲಿ ಚತುಃಪುರುಷಾರ್ಥಗಳಲ್ಲಿ ಅದು ಮಳೆ ರೂಪದಲ್ಲಿ ಅತಿವೃಷ್ಟಿ ಅನಾ ಅನಾವೃಷ್ಟಿ ಇಲ್ಲದಂತ ಅನುಗ್ರಹವನ್ನು ಮಾಡ್ತಾಳೆ ಅವಳು ಹುಟ್ಟಿದ್ದೇ ಸಮುದ್ರದಲ್ಲಿ ಮಳೆ ದೇವತೆ ಕಲಶೋಧಿ ಸಂಪದೋ ಭವತ್ಯಾ ಕರುಣೇ ಸಮ್ಮತಿ ಮಂಥ ಸಂಸ್ಕೃತಾಯ ಅಮೃತಾಂಶಮವೋಯಿ ದೇಹಂ ಮೃತ ಸಂಜೀವನ ಮಂಜನಾ ಚಲೆಂದೋ ನಾಳೆ ಇದನ್ನು ವಿಸ್ತಾರ ಮಾಡೋಣ ಇವತ್ತಿಗೆ ಈ ಒಂದು ರೂಪಕ ಮಳೆ ರೂಪಕದಲ್ಲಿ ದಯಾದೇವಿಯ ಗುಣಗಳನ್ನು ಅನುಭವಿಸಿ ಮಂಗಳವನ್ನು ಪಾಡೋಣ ಆರತಿ ಮಂಗಳವರಿದ್ರೆ ಸಂತೋಷ ಇಲ್ದಿದ್ರೆ ಮನಸ್ಸಲ್ಲಿ ಆರತಿ ಮಾಡಿಕೊಳ್ಳಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿ ಮುನೀಷಾ ಗೋ ಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾಸ್ತಮಸ್ತಾಸ್ತು ಭವಂತು मंगलम मंगलम मंगलम नित्यश्री नित्य मंगल